ಬೀದಿಯಲ್ಲಿ ಬರ್ತಾವನೆ ಹೊಕ್ಕೇರೆ ಗಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಬೀದಿಯಲ್ಲಿ ಬರ್ತಾವನೆ ಹೊಕ್ಕೇರೆ ಗಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಕೈಯ ಹಿಡ್ಕೊಂಡು ರಂಗವಲ್ಲಿ ಇಟ್ಟ ಹಂಗ ಹಣಿಯ ಮೇಲ್ಗಂಧ ರಂಗವಲ್ಲಿ ಇಟ್ಟ ಹಂಗ ಹಣಿಯ ಮೇಲ್ಗಂಧ ಬಾಗಿಲಿಗಿಟ್ಟ ಕೆಂಪಿನಂಗ ತುಟಿಯ ಮೇಲ್ ಚಂದ ಬಾಗಿಲಿಗಿಟ್ಟ ಕೆಂಪಿನಂಗ ತುಟಿಯ ಮೇಲ್ ಚಂದ ಓರೆ ಗಚ್ಚೆ ನಿರಿಗೆ ಹಚ್ಚಿ ತೀಡಿದ ಜರತಾರಿ ಓರೆ ಕಚ್ಚೆ ನಿರಿಗೆ ಹಚ್ಚಿ ತೀಡಿದ ಜರತಾರಿ ಓರೆ ನೋಟದ ಕೋರೆ ಪೇಟದ ನವಿಲ ಕಂಜಾರಿ ಓರೆ ನೋಟದ ಕೋರೆ ಪೇಟದ ನವಿಲ ಕಂಜಾರಿ ಬೀದಿಯಲ್ಲಿ ಬರ್ತಾವನೆ ಹೊಕ್ಕೇರೆ ಗಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ನೀಲಿ ಬಾನಲಿ ಮಿರುಗಿದಂಗ ಕರ್ಣ ಕುಂಡಲ ಗಂಗೆ ಯಮುನೆ ಸೇರಿ ಭಂಗ ಜೋಡು ಮಂಡಲ ನೀಲಿ ಬಾನಲಿ ಮಿರುಗಿದಂಗ ಕರ್ಣ ಕೊಂಡಲ ಗಂಗೆ ಯಮುನೆ ಸೇರಿದಂಗ ಜೋಡು ಮಂಡಲ ಸಂತ ಕಿಟ್ಟ ಪಟ್ಟಿಯಂತೆ ಬೆಳ್ಳಿಯ ಉಡದಾರ ಕೃಷ್ಣ ತಾರೆಯಂತೆ ಕೊರಳಲಿ ಮಣಿಹಾರ ಕೃಷ್ಣ ತಾರೆಯಂತೆ ಕೊರಳಲಿ ಮಣಿಹಾರ ಬೀದಿಯಲ್ಲಿ ಬರ್ತಾವನೆ ಹೊಕ್ಕೇರೆ ಗಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಎರೆಯ ನೆಲದಿ ಹೂ ಬಿಟ್ಟಂತೆ ಬೆರಳ ಮುದ್ರಿಕೆ ಬಿಳಿಯ ಕಂಕಣ ಮಿಂಚೆಸೆದಂತಿದೆ ಕರಿಯ ಮುಂಕೈಗೆ ಎರೆಯ ನೆಲದಿ ಹೂ ಬಿಟ್ಟಂತೆ ಬೆರಳ ಮುದ್ರಿಕೆ ಬಿಳಿಯ ಕಂಕಣ ಮಿಂಚೆಸೆದಂತಿದೆ ಕರಿಯ ಮುಂಕೈಗೆ ಬಾವಿಗಿಳಿದ ಬೇಟೆಯಂತೆ ಜೋತ ಜನಿವಾರ ತಾವನುಳಿದ ಸಾವರದಂತೆ ನಡೆದಿದೆ ಆಕಾರ ತಾವನುಳಿದ ಸಾವರದಂತೆ ನಡೆದಿದೆ ಆಕಾರ ಬೀದಿಯಲ್ಲಿ ಬರ್ತಾವನೆ ಹೊಸ್ಕೆರೆ ಗಂಡು ಮಲ್ಲಿಗೆ ಎರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಕೈಯ ಹಿಡ್ಕೊಂಡು ಎತ್ತುವ ಕಾಲಿಗೆ ಒತ್ತಿ ಹಿಡಿದಿದೆ ಗಿರ್ಕಿ ಚಡಾವು ಕಪ್ಪು ಮೈಗೆ ಒಪ್ಪಿ ನಿಂತಿದೆ ಬಿಳಿಯ ಕಿಂಕಾಪೋ ಎತ್ತುವ ಕಾಲಿಗೆ ಒತ್ತಿ ಹಿಡಿದಿದೆ ಗಿರ್ಕಿ ಚಡವು ಕಪ್ಪು ಮೈಗೆ ಒಪ್ಪಿ ನಿಂತಿದೆ ಬಿಳಿಯ ಕಿಂಕಾಪು ಕತ್ತು ಕದಲದೆ ಎತ್ತಿ ನಡೆಯುವ ರಾಜ ಗಂಭೀರ ರೇತಕ್ಕೆ ಒಲ್ಲೆ ಎನ್ನುವ ನಲ್ಲಳ ಮನಸಾರ ರೇತಕ್ಕೆ ಒಲ್ಲೆ ಎನ್ನುವ ನಲ್ಲಳ ಮನಸಾರ ಬರ್ತಾವನೆ ಹೊತ್ತೇರೆ ಗಂಡು ಮಲ್ಲಿಗೆ ಅರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು ಮಲ್ಲಿಗೆ ಅರಳಿ ಮುಡಿದಿದ್ದವಳ ಕೈಯ ಹಿಡ್ಕೊಂಡು